ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत् नारायणः पुरोव्यक्तादण्डं व्यक्तसम्भवम् अण्डस्यान्तस्तु मे लोकाः सप्तद्वीपा च मेदिनी ॐ नमो भगवते वासुदेवाय विजानन्त्येव विबुधाः यत् श्रीशङ्कराचार्यभगवत्पादैः प्रस्थानत्रयभाष्यम् अनुगृहीतमिति क्रमेण तस्य नामधेयानि उपनिषद्भाष्यं भगवद्गीताभाष्यं मीमांसाभाष्यमिति तत्र उपनिषदि जिज्ञासूनाम् उत्तमाधिकारिणां कृते आत्मज्ञानं मध्यमाधिकारिणां कृते उपासनञ्च मोक्षसाधनत्वेन उपदिष्टम् उपासनं तु परम्परया साधनं चित्तशुद्धिद्वारेण भगवद्गीताशास्त्रस्य समस्तवेदार्थसारसङ्ग्रहभूतत्वात् ಕರ್ಮಯೋಗ ಕರ್ಮಯೋಗಭಕ್ತೀನಾಂ ಜ್ಞಾನೇನ ಸಂಬಂಧ ಇತಿ ತೇಷಾಂ ಸಾಧ್ಯ ಸಾಧನ ಭಾವ ವಿಶದೀಕೃತ ಮೀಮಾಂಸಾಶಾಸ್ತ್ರೈ ಪುನಃ ಉಪನಿಷದಿ ಗೀತಾಸು ಯತ್ ಪ್ರತಿಪಾದಿತಂ ತತ್ವ ತಸ್ಯ ಯುಕ್ತ್ಯಾ ಪ್ರತಿಪಾದ್ಯತೆ ಉಪನಿಷದಿ ಉಪದಿಶ್ಯಮಾನಂ ತತ್ವ ಭಗವದ್ಗೀತಾ ಮೀಮಾಂಸಾಶಾಸ್ತ್ರೈ ವಿಶೇಷತೆಯ ನಿರ್ಧಾರ್ಯಸೆ ನಿರ್ಧಾರ್ಯತೆ ತಸ್ಮಾತ್ ವೇದಾಂತಾರ್ಥಂ ಜಿಜ್ಞಾಸುಭಿ ಮುಮುಕ್ಷುಭಿ ಕ್ರಮೇಣ ಪ್ರಸ್ಥಾನತ್ರೇ ಮಧ್ಯೇತವ್ಯಂ ಏವಂ ಪ್ರಸ್ಥಾನತ್ರೇ ಕ್ರಮೇಣ ಗೀತಾಶಾಸ್ತ್ರ ದ್ವಿತೀಯ ಪ್ರಸ್ಥಾನಂ ಅಥ ಸಾಧನ ಸಿದ್ಧಾಂತ ಉಭಯ ತತ್ವ ನಿರ್ಧಾರಣಾರ್ಥಂ ಸಮಸ್ತ ವೇದಾರ್ಥ ಸಾರ ವೇದಾಂತೋಪಕಾರಕಂ ಗೀತಾಶಾಸ್ತ್ರಂ ಶಾಂಕರ ಭಾಷ್ಯ ಸಹಾಯನ ವಿಚಾರಣೀಯಂ ಗೀತಾಸು ಮಧ್ಯೆ ಕೇವಲ ಸಪ್ತಶತಾನಿ ಶ್ಲೋಕಾಹ ಸಂತಿ आकारतो अल्पीयान् ग्रन्थः अस्याः गीतायाः सुल्लितां प्रसन्नतां च दृष्ट्वा अनेके विद्वांसः व्याख्यातवन्तः इदानीम् उपलब्धेषु भाष्येषु शाङ्करभाष्यमेव पुरातनम् तदर्थाविष्करणाय अनैकैः विवृतपदपदार्थवाक्यार्थन्यायमपि अत्यन्तविरुद्धानेकार्थत्वेन लौकिकैः गृह्यमाण उपलभ्य ಅಹಂ ವಿವೇಕತೋ ಅರ್ಥನಿರ್ಧಾರಣಾರ್ಥಂ ಸಂಕ್ಷೇಪತೋ ವಿವರಣಂ ಕರಿಷ್ಯಾಮಿ ಇತಿ ಭಾಷ್ಯಕಾರವಾಕ್ಯೇನ ಆಚಾರ್ಯೇಭ್ಯ ಪ್ರಾಗಪಿ ಗೀತಾ ವ್ಯಾಖ್ಯಾತಾ ಇತಿ ಜ್ಞಾಯತೆ ಅಪಿ ಚ ಅಸಾಧಾರಣ ಉಪದೇಶ ಕಹ ಶ್ರೀ ಶಂಕರಾಚಾರ್ಯ ಮತೇನ ಇತಿ ಜ್ಞಾತವ್ಯ ಆತ್ಮನಃ ಸುಖಾವಬೋಧಾಯ ಶ್ರೀ ಶಂಕರಾಚಾರ್ಯಾಣಾಂ ಆತ್ಮನೋ ಸಂಬಂಧಗ್ರಂಥೆ ಸ ಭಗವಾನ್ ಸೃಷ್ಟ್ವೇದಂ ಜಗತ್ ತಸ್ಯ ಸ್ಥಿತಿಂ ಚಿಕೀರ್ಷುಃ ಇತ್ಯನೇನ ವಾಕ್ಯೇನ ವೇದೇಶು ಧರ್ಮದ್ವಯಂ ವರ್ತತೆ ಇತಿ ಉಕ್ತಂ ಸೃಷ್ಟಸ್ಯ ಜಗತಃ ಪಾಲನಾರ್ಥಂ ಪ್ರಜಾಪತೀನ್ ಸನಕಸನಂದನದೀನಪಿ ಸ ಏವ ಸೃಷ್ಟವಾನ್ ಏವಂ ಧರ್ಮಸ್ಯ ಕಾಮೋದ್ಭವಾತ್ ಹೀಯಮಾನ ಆತ್ಮ ಅನಾತ್ಮ ವಿವೇಕ ವಿಜ್ಞಾನೇನ ಅಭಿಭೂತೋ ಧರ್ಮಃ ಪ್ರವೃದ್ಧೋ ತದಾ ಜಗತಃ ಸ್ಥಿತಿಂ ಪರಿಪಾಲಯಿತು ಶ್ರೀಕೃಷ್ಣ ವೇದಾತ್ಮ ಅಂಶೇನ ಅವ ಅವತರಿತ ವಸುದೇವಂ ದೇವಕೀಂಚ ನಿಮಿತ್ತೀಕೃತ್ಯ ಸಭಗವಾನ್ ಜ್ಞಾನೇಶ್ವರ ಶಕ್ತಿ ಬಲ ವೀರ್ಯ ತೇಜಸಾನ್ ಸ್ವರೂಪ ಹರಿ ಭೂತಾನಿ ಜಿಘೃಕ್ಷಯ ಶೋಕಮೋಹ ಮಹಾತಧೋ ನಿಮಗ್ನಾಯ ಅರ್ಜುನಾಯ ವೈದಿಕಂ ಧರ್ಮಂ ಉಪದಿಷ್ಟವಾನ್ ಭಗವತ ಯಥಾ ಉಪದಿಷ್ಟಂ ಧರ್ಮಂ ಸರ್ವಜ್ಞ ವೇದವ್ಯಾಸ ಶ್ಲೋಕರೂಪೈ ಉಪನಿಬಂಧ ಇದಂ ಗೀತಾಶಾಸ್ತ್ರಂ ಸಮಸ್ತವೇದಾರ್ಥಸಾರಸङ्ಗ್ರಹಭೂತಂ ದುರ್ವಿಜ್ಞೇಯಾರ್ಥಂಚ ಇತಿ ತತ್ರ ಗೀತಾಶಾಸ್ತ್ರಮಿತಿ ಅಭಿಮಾನಂ ತತ್ರ ಗೀತಾಶಾಸ್ತ್ರಮಿತಿ ಅಭಿಧಾನಂ ಕಿಂ ಭಾಷ್ಯಕಾರೋಪಜ್ಞಂ ನ ಇತಿ ವಿಷಯೇ ನ ಭಾಷ್ಯಕಾರೋಪಜ್ಞಮಿತಿ ತೃತೀಯಾಧ್ಯಾಯಸ್ಯ ಅವತರಣಿಕಭಾಷ್ಯಾದವಗಮ್ಯತೆ ಏವಮಿ ತತ್ರ ವರ್ತತೆ ಸರ್ವೇಷಾಂ ಆಶ್ರಮಿಣಾಂ ಧ್ಯಾನಕರ್ಮಣೋ ಸಮುಚ್ಚಯೋ ಗೀತಾಶಾಸ್ತ್ರೇ ಇತಿ ವೃತ್ತಿಕಾರ ಮತಾನವಾದೇನ ನ ಭಾಷ್ಯಕಾರೋಪಜ್ಞಮಿತಿ ಜ್ಞಾಯತೆ ವೇದಾರ್ಥ ನಿರೂಪಣಾಯ ಷಡ್ಲಿಂಗಾನಿ ಅಪೇಕ್ಷಂತೆ ತತ್ಸಂಬಂಧೋ ಅಯಂ ಶ್ಲೋಕ ಉಪಕ್ರಮೋಪಸಂಹಾರೋ ಅಭ್ಯಾಸೋ ಪೂರ್ವತಾ ಫಲಂ ಅರ್ಥವಾದೋಪಪತ್ತಿ ಚ ಷಡೈತೆ ಇತಿ ಗೀತಾಶಾಸ್ತ್ರಸ್ಯ ಪುನಃ ಸಮಸ್ತ ವೇದಾರ್ಥ ಸಾರತ್ವಾತ್ ಗೀತಾರ್ಥ ನಿರ್ಣಯಾಯ ತಾನಿ ಲಿಂಗಾನಿ ಅಪೇಕ್ಷಂತ एतच्च उदर्के स्पष्टीक्रियते